ಉದರಂ ಇನ್ನ ಪರ ಆಟ್ ಕಣ್ ಟೊಂಕದ ಮೇಲೆ ಇದ್ದದ್ದು ಭಗವಂತನ ಉದರ ಉದರಂ ಚಿಂತೆ ಮೀಶಸ್ಯ ತನುತ್ವೇತಿ ಅಖಿಲಂಭರಂ ಅತ್ಯಂತ ತನು ಸೂಕ್ಷ್ಮವಾದರೂ ಕೂಡ ಅಖಿಲಂಭರಂ ಇಡೀ ವಿಶ್ವವನ್ನ ತನ್ನೊಳಗೆ ಧಾರಣ ಮಾಡಿದ ಈಶಸ್ಯ ಉದರಂ ಚಿಂತ್ಯಂ ಭಗವಂತನ ಉದರವನ್ನು ನಾವು ಧ್ಯಾನ ಮಾಡಬೇಕು ಆ ಉದರದಲ್ಲಿ ವಲಿತ್ರಯಾಂಕಿತಂ ಮೂರು ವಲಿಗಳು ಇವೆ ಮೂರು ಗೆರೆಗಳಿವೆ ನಿತ್ಯಮುಪಗೂಢಂ ಶ್ರೀಯೈಕಯ ಆ ಪರಮಾತ್ಮನ ಸುಂದರವಾದ ಮೋಹಕವಾದ ಮನೋಹರವಾದ ಅನಂತ ಮಾರ್ಧವವುಳ್ಳ ಆ ಉದರವನ್ನು ಆಲಿಂಗನ ಮಾಡುವ ಭಾಗ್ಯ ಲಕ್ಷ್ಮೀದೇವಿಗೆ ಮಾತ್ರ ಇದೆ ಏಕಯಾ ಶ್ರಿಯ ಉಪಗೂಢಂ ಒಲಿತ್ರೆಯಾಂಕಿತಂ ನಿತ್ಯಂ ಶ್ರಿಯ ಉಪಗೂಢಂ ಉದರಂ ಚಿನ್ನ ಯಾವಾಗಲೂ ಆಲಿಂಗನ ಮಾಡಿರ್ತಾರೆ ಅವಳು ಆ ಉದರದ ಟೊಂಕ ಹಾಗೂ ಉದರ ಇವುಗಳನ್ನು ಆಲಿಂಗನ ಮಾಡಿಕೊಂಡ ಶ್ರೀ ಅದನ್ನು ಬಿಟ್ಟು ಸರಿಯುವುದೇ ಇಲ್ಲ